ನಿಜ ಪೂರ್ಣ ಸುಖಾಮಿತಬೋಧತನು ಪರಶಕ್ತಿ ಅನಂತಗುಣ ಪರಮಃ ನಿಜ ಸ್ವಾಭಾವಿಕವಾದ ಪೂರ್ಣವಾದ ಸುಖ ಹಾಗೂ ಅಮಿತವಾದ ಬೋಧ ಜ್ಞಾನವೇ ದೇಹವಾಗಿ ಉಳ್ಳವನು ಪರಶಕ್ತಿ ನಿಸ್ಸೀಮ ಶಕ್ತಿ ಉಳ್ಳವನು ಅನಂತ ಗುಣ ಪರಮಃ ಲಕ್ಷ್ಮಿಯನ್ನು ಮೀರಿದವನು ಅಜರಾಮರಣ ಮುಪ್ಪು ಸಾವುಗಳಿಲ್ಲ ಸಕಲಾರ್ತಿಹರ ಎಲ್ಲರ ರೋಗಗಳನ್ನು ಕಳೆಯುವವನು ದುಃಖವನ್ನು ಕಳೆಯುವವನು ಕಮಲಾಪತಿ ಈಡ್ಯತಮಃ ನಹ ಅವತು ಪರಮಸ್ತುತ್ಯನಾದ ಭಗವಂತ ನಮ್ಮನ್ನು ಕಾಪಾಡಲಿ